श्रीमान् वेङ्कटनाथार्यः कवितार्किककेसरी वेदान्ताचार्यवर्यो मे सन्निधत्ताम् सदा हृदि ज्ञानानन्दमयम् देवम् कृतिम् आधारम् सर्वविद्यानाम् हयग्रीवमुपास्महे यो नित्यमच्युतपदाम्बुजयुग्मरुक्म व्यामोहतस्तदितराणि तृणाय मेने अस्मद्गुरोर्भगवतोऽस्य दयैकसिन्धोः रामानुजस्य चरणौ शरणम् प्रपद्ये मातापिता युवतयस्तनया विभूतिः सर्वम् यदेव नियमेन मदन्मयानाम् आद्यस्य नः कुलपतेर्वकुलाभिरामम् श्रीमत्तदम् ह्रियुगलम् प्रणमामि मूर्ध्ना भूतम् सरश्च मादाह्वय भट्टनाथ श्रीभक्तिसारकुलशेखरयोगिवान् भक्ताङ्घ्रेणुपरकालयतीन्द्रमिश्राम् श्रीमत्पराङ्कुशमुनिम् प्रणतोऽस्मि नित्यम् प्रपद्ये तम् गिरिम् प्रायः श्रीनिवासानुकम्पया इक्षुसारस्रवन्त्येव जन्मूर्त्या शर्करायितम् ವಿಗಾಹೇ ತೀರ್ಥಬಹುಳಾಂ ಶೀತಳಾಂ ಗುರುಸಂತತಿಂ ಶ್ರೀನಿವಾಸದಯಾಂಬೋಧಿ ಪರೀವಾಹ ಪರಂಪರಾಂ ಕೃತಿನಃ ಕಮಲಾವಾಸ ಕಾರುಣ್ಯೈಕಾಂತಿನೋ ಭಜೆ ಧತ್ತೇ ಯತ್ಸುಪ್ತಿರೂಪೇಣ ತ್ರಿವೇದಿ ಸರ್ವಯೋಗ್ಯತಾಂ ಪರಾಶರಮುಖಾನ್ ವಂದೇ ಭಗೀರಥನಯೇ ಸ್ಥಿತಾನ್ कमलाकान्तकारुण्यगङ्गाप्लावितमद्विदान् अशेषविघ्नशमनम् अनीकेश्वरमाश्रये श्रीमतः करुणाम् बोधौ शिक्षास्रोतैवोत्थितम् समस्तजननीम् वन्दे चैतन्यस्तन्यदायिनीम् श्रेयसीम् श्रीनिवासस्य करुणामिव रूपिणीम् वन्दे वृषगिरीशस्य महिषीम् विश्वधारिणीम् तत्कृपाप्रतिघातानाम् क्षमया वारणम् यया निशामयतु माम् नीळा यद्भोगपटलैर्ध्रुवम् भावितम् श्रीनिवासस्य भक्तदोषेष्वदर्शनम् कमपि अनवधिम् वन्दे करुणावरुणालयम् वृषशैलतटस्थानाम् स्वयम् व्यक्तिमुपागतम् अकिञ्चननिधिम् सूतिम् अपवर्गत्रिवर्गयोः अञ्जनाद्रीश्वरदयाम् अभीष्टभूमिनिरञ्जनाम् ನಿಗಮಾಂತಮಹಾದೇಶಿಕಾಯ ನಮಃ ತಮಗೆಲ್ಲರಿಗೂ ವಂದನೆಗಳು ಉಪನ್ಯಾಸ ಮಾಡಬಹುದು ಹಾರ ಹೊತ್ಕೊಳ್ಳೋದು ಕಷ್ಟ ನಿಮ್ಮ ಅಭಿಮಾನ ಆಗಿದೆ ನಾನು ಸಣ್ಣವನಾಗ್ತಾ ಇದ್ದೇನೆ ನೆನ್ನೆನೆ ಹೇಳಿಬಿಟ್ಟೆ ಈ ಸಲದ ಉಪನ್ಯಾಸ ಇದು ತತ್ವಮಯ ತತ್ವ ಒಳಗಿಂದ ರಸವನ್ನು ಎತ್ತಿ ಹೇಳಬೇಕು ವೇದಾಂತದ ಮುಖ್ಯ ಪ್ರಮೇಯಗಳನ್ನೆಲ್ಲ ಕೈಯಾಡಿಸಬೇಕು ಇದರಲ್ಲಿ ತಮಗೆ ರುಚಿ ಉಂಟು ಮಾಡುವುದು ಹೇಗೆ ಅಂತ ಮೂಢಮತಿಯಾದ ನಾನು ತುಂಬ ಒದ್ದಾಡಿದೆ ರುಚಿ ಉಂಟು ಮಾಡುವುದು ನಾನಲ್ಲ ಅಂತ ಆಮೇಲೆ ತಿಳಿಯಿತು ಭಗವಂತನ ದಯೆ ಇಳಿದು ಬಂತು ಯಥಾಮತಿ ನೆನೆ ನಿವೇದನೆ ಮಾಡಿದ್ದೇನೆ ಯಾರೂ ಎದ್ದು ಹೋಗಲಿಲ್ಲ ನೆನ್ನೆ ಹೇಳಿದ್ದು ಪೀಠಿಕೆ ಇವತ್ತು ಹೇಳೋದು ಪೀಠಿಕೆ ಹತ್ತು ದಿವಸ ಹೇಳೋದು ಪೀಠಿಕೆ ಮನುಷ್ಯರು ಜೀವನದಲ್ಲಿ ದುಃಖವನ್ನು ಪಡ್ತಾರೆ ದುಃಖ ಪಡೆದೇ ಇದ್ದವರು ಯಾರೂ ಇಲ್ಲ ದುಃಖವನ್ನುವುದನ್ನು ಯಾರೂ ನಿರಾಕರಣೆ ಮಾಡುವುದಿಲ್ಲ ಯಾವ ನಾಸ್ತಿಕನೂ ದುಃಖ ಇಲ್ಲ ಅಂತ ಹೇಳೋದಿಲ್ಲ ನಾಸ್ತಿಕ ಏನಿದ್ರು ಮೌಲ್ಯಗಳಿಲ್ಲ ದೇವರಿಲ್ಲ ಸ್ವರ್ಗ ನರಕಗಳಿಲ್ಲ ಪುಣ್ಯ ಪಾಪಗಳಿಲ್ಲ ಹೇಳ್ಬೋದೇ ಹೊರತು ಜೀವನವೇ ಇಲ್ಲ ಅಂತ ಯಾರು ಹೇಳೋದಿಲ್ಲ ಅಪ್ಪಟ ನಾಸ್ತಿಕರು ಚಾರ್ವಾಕವಾದಿಗಳು <coughs> ವೇದಾಂತಿಗಳಂತೆಯೇ ದರ್ಶನ ಶಾಸ್ತ್ರವನ್ನು ಮಾಡಿಕೊಂಡರು ವೇದಾಂತ ದರ್ಶನ ವೈಯಾಕರಣ ದರ್ಶನ ಸಾಂಖ್ಯ ದರ್ಶನ ವೈಶೇಷಿಕ ದರ್ಶನ ಅಂತ ಹೇಳುವ ಹಾಗೆ ಅಪ್ಪಟ ನಾಸ್ತಿಕರು ನಮ್ಮ ದೇಶದಲ್ಲಿ ದರ್ಶನವನ್ನು ಮಾಡಿ ದರ್ಶನ ಆಗಬೇಕಾದ್ರೆ ಒಂದು ಸೂತ್ರ ಇರಬೇಕು ಅದಕ್ಕೆ ಯಾರಾದರೂ ಭಾಷ್ಯವನ್ನ ಬರೆಯಬೇಕು ಬ್ರಹ್ಮಸೂತ್ರ ವೇದಾಂತ ಸೂತ್ರಗಳನ್ನು ವೇದವ್ಯಾಸರು ಬರೆದುಕೊಟ್ರು ಅಕ್ಷಪಾದರು ಕಾಣಾದರು ಗೌತಮರು ಜೈಮಿನಿ ಮಹರ್ಷಿಗಳು ಬೇರೆ ಬೇರೆ ಷಡ್ ದರ್ಶನಗಳಿಗೆ ಸೂತ್ರಗಳನ್ನು ಬರೆದರು ಈ ಚಾರ್ವಾಕ ದರ್ಶನಕ್ಕೆ ಯಾರು ಸೂತ್ರ ಬರೆದರು ಚಾರ್ವಾಕ ದರ್ಶನಕ್ಕೆ ಸಾಕ್ಷಾತ್ ದೇವಗುರು ಬೃಹಸ್ಪತಿಯೇ ಸೂತ್ರವನ್ನು ಬರೆದ ದೇವರಿಲ್ಲ ಅಂತ ವಿತರ್ಕಡೋಲಾಂ ನೋಡಿ ಹೈಗ್ರೀವ್ ಸ್ತೋತ್ರದಲ್ಲಿ ಬೃಹಸ್ಪತಿಯಂ ವರ್ತಯಸೇ ತತ್ವಂ ತೇನೈವ ಈ ಸಮಾಧಿ ರಾಜ್ಯಂ ವಿತರ್ಕ ವಿತರ್ಕ ಅಂದ್ರೆ ಕುತರ್ಕ ಯಾವುದು ಇದೆ ಅಂದ್ರೆ ಇಲ್ಲ ಅನ್ನೋದು ಇಲ್ಲ ಅಂದ್ರೆ ಇದೆ ಅನ್ನೋದು ಬದುಕ್ತಾನೆ ಅಂದ್ರೆ ಸಾಯ್ತಾನೆ ಅನ್ನೋದು ಏತಿ ಅಂದ್ರೆ ಪ್ರೇತಿ ಅಂತ ಹೇಳುವುದು ಏತಿ ಅಂದ್ರೆ ಹೊಂದುತ್ತಾನೆ ಸಂಸ್ಕೃತದಲ್ಲಿ ಪ್ರೇತಿ ಅಂದ್ರೆ ಸಾಯುತ್ತಾನೆ ಈ ಶಬ್ದ ಎಲ್ಲರಿಗೂ ಗೊತ್ತು ಏತಿ ಪ್ರೇತಿ ಏಟ್ ಇಂದ್ರ ತಿಂತಾನ್ರಿ ಅವನು ಎಲ್ಲ ಬಿಟ್ಟು ದೇವಗುರು ಬೃಹಸ್ಪತಿ ಸೂತ್ರ ಬರದ್ನೆ ಅವನಿಗೂ ತಲೆ ಕೆಟ್ಟ ಹೋಯಿತು ಶನಿಕಾಟ ಹಿಡಿಯಿತು ಗುರುವಿಗೆ ಶನಿಕಾಟ ಹಿಡಿದ ಮೇಲೆ ನಮಗೆ ನಿಮಗೆ ಹಿಡಿದ್ರೆ ಹೇಗಿರ್ಬೋದು ಬೃಹಸ್ಪತಿಗೆ ಶನಿಕಾಟ ಹಿಡಿಯಿತು ಶನಿಕಾಟ ಮಾಡೋ ಕೆಲಸ ಅಂದ್ರೆ ಕಿರಿಕಿರಿ ಮನಸ್ಸಿಗೆ ತುಂಬಾ ಹಿಂಸೆ ಕೊಡುತ್ತೆ ಒದ್ದಾಡಿಸುತ್ತೆ ಸುತ್ತಾಡಿಸುತ್ತೆ ವ್ಯರ್ಥವಾಗಿ ಮನಸ್ಸಿಗೆ ನೆಮ್ಮದಿ ಕೊಡೋದಿಲ್ಲ ಬೃಹಸ್ಪತಿಗೆ ಬುದ್ಧಿ ಭ್ರಮಣೆ ಆಯಿತು ನಾ ದೇವ್ರನ್ನ ಇಷ್ಟು ದಿವಸ ನಂಬಿದ್ರಿಂದ ನನಗೆ ಕಷ್ಟ ಬಂತು ರೋಗ ಬಂತು ಅಂತ ಅವನು ದೇವರಿಲ್ಲ ಅಂತ ಅನೇಕ ಅಧ್ಯಾಯಗಳಲ್ಲಿ ಒಂದು ಸೂತ್ರ ಗ್ರಂಥವನ್ನು ಬರೆದ ಇವತ್ತು ಆ ಸೂತ್ರ ಸಿಕ್ಕೋದಿಲ್ಲ ನಮ್ಮ ಭಾರತ ದೇಶದಲ್ಲಿ ಇಂತಹ ಗ್ರಂಥಗಳನ್ನು ಯಾರು ಉಳಿಸೋದಿಲ್ಲ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಡಿಸ್ಕವರಿ ಆಫ್ ಇಂಡಿಯಾದಲ್ಲಿ ಒಂದು ದೊಡ್ಡ ಅಧ್ಯಾಯದಲ್ಲಿ ಈ ನಾಸ್ತಿಕ ಬೃಹಸ್ಪತಿ ಸೂತ್ರ ಕಳೆದು ಹೋಯಿತಲ್ಲ ಅಂತ ಹತ್ತು ಕಣ್ಣೀರಿನಿಂದ ಬರೆದಿದ್ದಾರೆ ಅವ್ರಿಗೆ ತುಂಬಾ ಮುಖ್ಯವಾಗಿ ಬೇಕಾಗಿತ್ತು ಕಂಬಳ ಸ್ವಾಮಿ ಎನ್ನುವರು ಅದರ ಮೇಲೆ ಭಾಷ್ಯ ಬರೆದಿದ್ದರಂತೆ ಕಂಬಳಿ ಹೊದ್ಕೊಳ್ಳೋರು ಕಂಬಳ ಸ್ವಾಮಿ ಕೂಲಿ ಕಂಬಳ ಅಂತೀವಲ್ಲ ಆ ಕಂಬಳ ಅಲ್ಲ ಕನ್ನಡದ ಕಂಬಳ ಅಲ್ಲ ಅದು ಇದನ್ನ ಯಾಕೆ ಹೇಳ್ತೇವೆ ಅಂದ್ರೆ ಭಾರತ ದೇಶದಲ್ಲಿ ಹುಟ್ಟಿ ಬಂದ ಎಲ್ಲ ಶಾಸ್ತ್ರಗಳು ಒಂದಲ್ಲ ಒಂದು ರೀತಿಯಲ್ಲಿ ಸ್ವಲ್ಪ ಮಟ್ಟಿಗೆ ತರ್ಕಬದ್ಧವಾಗಿವೆ ಇವತ್ತು ಪ್ರಚಲಿತವಿರುವಂತಹ ನಾಸ್ತಿಕ ಮತ ಎಲ್ಲಿಯೂ ಸೇರೋದಿಲ್ಲ ಈ ಬುದ್ಧಿ ಜೀವಿಗಳು ವಿಚಾರವಂತರು ಅಂತಂದುಕೊಳ್ಳೋರು ನಾಲ್ಗೆಯಲ್ಲಿ ನರ ಇಲ್ಲದೆ ಇದ್ದವರು ಏನು ಬೇಕಾದ್ರೆ ಹೇಳ್ತಾರಲ್ಲ ಇದರ ಮೇಲೆ ಒಂದು ಲೇಖನ ಬರೆದುಕೊಡಿ ಅಂತ ಕೇಳಿದ್ರು ಅಸೀಮಾ ಅಂತ ಒಂದು ಮಾಸಪತ್ರಿಕೆಯವರು ಶಾಸ್ತ್ರೀಯ ನಾಸ್ತಿಕ ದರ್ಶನ ಮತ್ತು ಇಂದಿನ ಅನೇಕ ಮುಖಗಳ ನಾಸ್ತಿಕ ಇವುಗಳನ್ನು ಕುರಿತು ಒಂದು ಲೇಖನ ಬರೆದು ಕೊಡಿ ಮುಂದಿನ ತಿಂಗಳು ಹಾಕ್ತಾರೆ ನೋಡಿ ಎಲ್ಲ ಪತ್ರಿಕೆಯವರು ಕೇಳ್ತಾರೆ ಭಾರತ ದೇಶದಲ್ಲಿ ನಾಸ್ತಿಕವನ್ನು ದರ್ಶನ ಅಂತ ಒಪ್ಪಿಕೊಂಡಿದ್ದೇವೆ ನಾವು ಕೊಂದು ಹಾಕ್ಬಿಡ್ತೀವಿ ನಿಮ್ಮನ್ನ ಹೇಳೋದಿಲ್ಲ ಕ್ರೈಸ್ತರಲ್ಲಿ ಮುಸಲ್ಮಾನರಲ್ಲಿ ಅವರ ದೇವರನ್ನ ಗುರುಗಳನ್ನು ಇಲ್ಲ ಅಂದ್ರೆ ಕೊಂದೇ ಬಿಡ್ತಾರವರು ಹೆರಟಿಕ್ಸ್ ಮತ ಬಿಟ್ಟು ಹೋದವರು ಈ ಶಬ್ದಕ್ಕದಲ್ಲ ಅರ್ಥ ಹೆರಸಿ ಗ್ರೀಸ್ ಪದ ಗ್ರೀಸ್ನಲ್ಲಿ ಹೆರೆಟಿಕ್ ಅಂದರೆ ಸ್ವತಂತ್ರ ಚಿಂತಕ ಇದು ಅಪರಾಧವಲ್ಲ ನಂಗೆ ತೋರಿದ್ ನಾ ಹೇಳ್ತೇನೆ ಅಂದ್ರೆ ಅಪರಾಧವಲ್ಲ ನೀವು ಶಾಸ್ತ್ರ ಹೇಳ್ಬೋದು ಮತ್ತೊಂದು ಹೇಳ್ಬೋದು ನಡುಬೀದಿಲಿ ಹೋಗೋ ಜನ ಭಾರತೀಯರೇನು ಹೇಳ್ತಾರೆ ನನಗೆ ತಿಳಿದದ್ದು ನಾ ಹೇಳ್ತೇನೆ ಸ್ವಾಮಿ ನನ್ನ ಅನುಭವದಲ್ಲಿ ಬಂದರೆ ಹೇಳ್ತೇನೆ ತುಂಬ ಮೆಚ್ಚಬೇಕಾದ್ದೆ ನಮ್ಮ ಕೆಲಸ ಏನು ನಿಮ್ಮ ಅನುಭವದಲ್ಲಿ ವಿಷಯಗಳನ್ನು ತುಂಬುವುದು ನಮ್ಮ ಕೆಲಸ ನಿಮ್ಮ ಅನುಭವನೇ ಚಿಕ್ಕದಾಗಿದ್ದು ನಾನು ಮಾಡಲಿ ಒಬ್ಬ ಕಣ್ಣು ಮುಚ್ಕೊಂಡು ಲೋಕವೇ ಇಲ್ಲ ಅಂತಾನೆ ಇಲ್ಲಪ್ಪ ಆಗಲ್ಲ ಯಾಕಲ್ಲ ಕಾರಣ ಕೊಡಬೇಕು ಹೇಳಬೇಕು ತಿಳುವಳಿಕೆ ಸಣ್ಣದಾಗಿದೆ ತಿಳುವಳಿಕೆ ದೊಡ್ಡದು ಮಾಡೋಣ ಹೊಲ್ಲೋದ್ರಿಂದ ಏನು ಸಮಸ್ಯೆ ತೀರೋದಿಲ್ಲ ಇಷ್ಟೆಲ್ಲ ಹೇಳಿದ್ರ ಉದ್ದೇಶ ಶಾಸ್ತ್ರೀಯ ಚಾರುವಾಕ ಮತದವರು ದುಃಖವಿದೆ ಅನ್ನೋದನ್ನು ಒಪ್ಕೊಳ್ತಾರೆ ದೇವ್ರನ್ನ ಒಪ್ಪೋದಿಲ್ಲ ದೇವ್ರನ್ನ ಯಾಕೆ ಒಪ್ಪೋದಿಲ್ಲ ಅಂದ್ರೆ ದೇವರ ಸ್ವಭಾವ ನೀವೇನ್ ಹೇಳ್ತೀವಿ ಆಸ್ತಿಕರು ಅಂದುಕೊಂಡವರು ಆನಂದಮಯ ಕರುಣಾಮಯ ಜ್ಞಾನಶಕ್ತಿ ಬಲ ವೀರ್ಯ ತೇಜೋ ಐಶ್ವರ್ಯಮಯ ಷಡ್ಗುಣಮಯ ಭಗ ಶಬ್ದಕ್ಕೆ ಷಡ್ಗುಣ ಅಂತ ಅರ್ಥ ಭಗವಾನ್ ಭಗವಂತ ಅಂತ ಹೇಳ್ತೀರಿ ಅವನ ಸ್ವಭಾವಕ್ಕೂ ಈಗಿರುವ ಜಗತ್ತಿನ ಸ್ವಭಾವಕ್ಕೂ ಒಂದಕ್ಕೊಂದಕ್ಕೆ ತಾಳಮೇಳವಿಲ್ಲ ಅವನು ಕರುಣಾಮಯನಾಗಿದ್ದರೆ ಕೆಲವರು ಯಾಕೆ ಸಂಕಟ ಅವನು ಮಹಾಶಕ್ತನಾಗಿದ್ದರೆ ಎಲ್ಲರಿಗೂ ಯಾತಕ್ಕೆ ಪಾಪಗಳನ್ನು ಒಟ್ಟಿಗೆ ನಿವಾರಣೆ ಮಾಡೋದಿಲ್ಲ ಅವನು ಸರ್ವಜ್ಞನಾಗಿದ್ದರೆ ನಮ್ಮ ಕಷ್ಟಗಳನ್ನು ಯಾತಕ್ಕೆ ತಿಳಿದುಕೊಳ್ಳೋದಿಲ್ಲ ಆ ದೇವರ ಒಂದೊಂದು ಗುಣದಲ್ಲಿಯೂ ಆಕ್ಷೇಪವನ್ನು ಮಾಡ್ತಾರೆ ಚಾರ್ವಾಕರು ಅಂತಹ ದೇವರನ್ನ ಒಪ್ಪಿಕೊಳ್ಳೋದಕ್ಕಿಂತ ಅವನು ಇಲ್ಲ ಅಂದು ಬಿಡೋದು ವಾಸಿ ಇದು ಚಾರ್ವಾಕರ ಮತ ಇವತ್ತು ಅನೇಕರು ಇದನ್ನೇ ಬೇರೆ ರೂಪಾಂತರದಲ್ಲಿ ಹೊಸ ಡಿಸ್ಕವರಿಯನ್ನು ಹಾಗೆ ಹೇಳ್ತಾರೆ discovery is nothing new to be discovered ಎಲ್ಲ ಮಾಡಿದ್ದಾರೆ ಡಿಸ್ಕವರಿ ನೀವು ತಿಳ್ಕೊಂಡ್ರೆ ಸಾಕಾಗಿದೆ ಎಲ್ಲ ಉತ್ತೀರ್ಣವಾಗಿ ಮುಂದಕ್ಕೆ ಹೋಗಬೇಕು ನಾರಾಯಣೋ ನಿರ್ಘೃಣ ವೆಂಕಟಾಧ್ವರಿ ಅಂತ ಒಬ್ಬರು ಆಚಾರ್ಯರು ತಮಿಳುನಾಡಿನ ಅರ್ಷಾಣಿಪ್ಪಾಳೆ ಅಗ್ರಹಾರದಲ್ಲಿದ್ದವರು ಅಪ್ಪಯ್ಯ ದೀಕ್ಷಿತರ ಪೂರ್ವಜರು ವಿಶ್ವಗುಣಾದರ್ಶ ಅಂತ ಒಂದು ಚಂಪೂ ಗ್ರಂಥವನ್ನು ಬರೆದರು ಇಬ್ಬರು ಗಂಧರ್ವರು ಕೃಷಾನು ಮತ್ತು ವಿಶ್ವಾವಸು ಅವರು ಸೃಷ್ಟಿ ಮಾಡಿದರು ಆ ಗಂಧರ್ವರ ಪಾತ್ರಗಳನ್ನು ಅವರು ಜಗತ್ತನ್ನೆಲ್ಲ ವಿಮಾನದಲ್ಲಿ ಸುತ್ತಕೊಂಡ್ಬರೋದು ಒಬ್ಬ ಪ್ರತಿಯೊಂದು ಪ್ರದೇಶವನ್ನು ನೋಡಿ ಆ ಜನಗಳು ಸ್ವಭಾವ ಆ ಊರು ಕ್ಷೇತ್ರ ಅವುಗಳಲ್ಲಿ ತಪ್ಪನ್ನೇ ಹೇಳುವುದು ಕೃಷಾನೂನು ಬರೀ ತಪ್ಪೇ ಕಂಡು ಹಿಡಿತಾನೆ ಟೂರಿಸ್ಟು ವಿಶ್ವಾವಸು ಅದಕ್ಕೆ ಉತ್ತರವನ್ನು ಹೇಳ್ತಾನೆ ಹೀಗೆ ಇಡೀ ಭಾರತ ದೇಶದ ಒಂದು ಪರಾಮರ್ಶ ಗುಣದೋಷಗಳನ್ನು ಹೇಳ್ತಕ್ಕಂತಹ ಅದ್ಭುತವಾದ ಗ್ರಂಥ ಇಂಥದೊಂದು ನಾಟಕ ಚಂಪು ಇಡೀ ಜಗತ್ತಲ್ಲೇ ಬೇರೆ ಇಲ್ಲ ಅದು ಬಿಟ್ಟರೆ ಸಂಕಲ್ಪ ಸೂರ್ಯೋಯ ಇದೇ ವೇದಾಂತೇಶಕರು ಇನ್ನೊಂದು ಗ್ರಂಥ ಜಗತ್ತಲ್ಲೇ ಕಲ್ಪನೆ ಎಂಥದ್ದು ನೋಡಿ ಪರಾಮರ್ಶೆ ಅದರಲ್ಲಿ ದೇವತಾ ಸ್ತುತಿ ಮಂಡಲ ವರ್ಣನೆ ತುಂಡೀರ್ ಮಂಡಲ ವರ್ಣನೆ ಶ್ರೀರಂಗ ಕ್ಷೇತ್ರ ವರ್ಣನೆ ಬದ್ರಿಯಾಶ್ರಮ ವರ್ಣನೆ ಗಂಗಾ ತೀರ ಮಥುರಾ ಬೃಂದಾವನ ಎಲ್ಲದರ ಮೇಲೆ ಅತ್ಯಂತ ಸುಂದರ ಶ್ಲೋಕಗಳು ಅದರಲ್ಲಿ ಪ್ರಾರಂಭದಲ್ಲಿ ಕೃಷಾನು ತನ್ನ ಸ್ನೇಹಿತ ವಿಶ್ವಾವಸು ಮಾಡಿದ ಭಗವತ್ ಸ್ತೋತ್ರಕ್ಕೆ ಆಕ್ಷೇಪವನ್ನು ಮಾಡ್ತಾನೆ ಅವನೇನು ದೇವಸ್ತೋತ್ರ ಮಾಡಿದ್ದ ಶ್ರೀಮನ್ನಾರಾಯಣ ಅಖಿಲ ದೇವತಾ ಸಾರ್ವಭೌಮ ಆ ಸಾರ್ವಭೌಮ ಸೃಷ್ಟಿ ಸ್ಥಿತಿ ಲಯಗಳನ್ನು ಮಾಡ್ತಾನೆ ತನ್ನ ಆನಂದಕ್ಕೋಸ್ಕರ ಮಾಡ್ತಾನೆ ಪರಿಪೂರ್ಣ ಆನಂದಮಯ ಅದು ಅವನಿಗೆ ನಮಸ್ಕಾರ ಇದರಲ್ಲಿ ಏನು ಆಕ್ಷೇಪ ನಮಗೆ ನಿಮಗೆ ಆಕ್ಷೇಪ ಬರೋದಿಲ್ಲ ನಾವೊಂದು ಪರಂಪರೆಯಲ್ಲಿ ಬಂದಿದ್ದೆ ಕೃಷಾನು ಆಕ್ಷೇಪ ತೆಗೆದ ಏನಯ್ಯ ಹೀಗೊಬ್ಬ ಇದ್ದಾನೆಯೇ ತಾನೇ ಸೃಷ್ಟಿ ಮಾಡಿ ಒಂದು ಗಿಡವನ್ನು ನೆಟ್ಟು ಅದಕ್ಕೆ ಹಾಲನ್ನು ಎರೆದು ದರ್ಯಾ ದೌಲತ್ತಲ್ಲಿ ಟಿಪ್ಪು ಸುಲ್ತಾನ್ ಮಾಡಿದ ಅಂತ ಹೇಳ್ತಾರಲ್ಲ ಹಾಗೆ ಅಪೂರ್ವ ಗಿಡಗಳನ್ನು ಬೇರೆ ಕಡೆಯಿಂದೆಲ್ಲ ತಗೊಂಬಂದು ಬಂದು ಅದಕ್ಕೆಲ್ಲ ನೀರು ಹಾಕಿ ಬೆಳೆಸಿ ಹಾಲು ಹಾಕಿ ತಾನೇ ಕೊನೆಗೆ ಒಂದು ದಿವಸ ಅವುಗಳನ್ನೆಲ್ಲ ಕೊಚ್ಚಿ ಲಯ ಮಾಡ್ತಾನೆ ಅಂದರೆ ಇದು ಹುಚ್ಚನೂ ಮಾಡುವ ಕೆಲಸ ಅಲ್ಲ ತಾನೇ ಒಣಗಿದ್ರೆ ಬೇರೆ ವಿಷಯ ಸೃಷ್ಟಿ ಸ್ಥಿತಿ ಸರಿ ಲಯವನ್ನು ಮಾಡ್ತಾನೆ ಅಂತ ಬಂದು ಕೊಸರು ಹೇಳ್ತಿರಲ್ಲ ಹೀಗಿದ್ರೆ ನೀನು ಹೇಳುವ ನಾರಾಯಣೋ ನಿರ್ಘೃಣ ಅವನ ಕರುಣೆ ಇಲ್ಲ ಇದು ಹೇಳಿದವನು ಕೃಷಾನು ಅಂತ ಬರೆದವರು ವಿಶ್ವಗುಣಾದರ್ಶ ಚಂಪು ಕರ್ತೃ ವೆಂಕಟಾಧ್ವರಿ ಸ್ವಾಮಿಗಳು ಬರೆದರು ಈ ಶ್ಲೋಕ ಬರೆದು ನಿರ್ಘೃಣ ಅಂತ ಹೇಳಿದ ಕೂಡಲೇ ಎರಡೂ ಕಣ್ಣು ಹೋಗಿಬಿಡುತ್ತವರಿಗೆ ಭಗವಂತನಲ್ಲಿ ದೋಷವನ್ನು ಮಾಡಿ ಅವನು ಕರುಣಾಶೂನ್ಯ ಅಂತ ಹೇಳಿದ್ರೇನು ಎರಡು ಕಣ್ಣು ಹೋಗಿಬಿಡುತ್ತವನು ಐತಿಹ್ಯ ಅನೇಕ ವರ್ಷ ಕಣ್ಣಿಲ್ದಿಯ ಸುತ್ತಿದ್ರು ಅಲ್ಲಿ ಇಲ್ಲಿ ಯಾರೋ ಹಿರಿಯರು ಹೇಳಿದ್ರು ಅವರಿಗೆ ನೀನು ಲಕ್ಷ್ಮೀ ಭಗವಂತನ ದಯೆ ರೂಪಿಣಿಯಾದ ಲಕ್ಷ್ಮಿಯನ್ನು ಕುರಿತು ಸ್ತೋತ್ರ ಮಾಡು ಕಣ್ಣು ಬರ್ತದೆ ಅಂತ ಹೇಳಿದಾಗಿ ಅವರು ಪುಸ್ತಕ ಪೆನ್ನು ನೋಟ್ ಪುಸ್ತಕ ಏನೂ ಇಟ್ಟುಕೊಳ್ಳದೆ ಲಕ್ಷ್ಮೀ ಸಹಸ್ರ ಒಂದು ಸಾವಿರ ಪದ್ಯಗಳನ್ನು ಲಕ್ಷ್ಮೀ ದೇವಿ ಮೇಲೆ ಮರೆದಿದ್ದರಿಂದ ಎರಡೂ ಕಣ್ಣು ಮತ್ತೆ ಅವರಿಗೆ ಉಂಟಾದವು ಈ ಲಕ್ಷ್ಮೀ ಸಹಸ್ರ ಸ್ತೋತ್ರ ಕೇಳಿದ್ದಿರೋ ಇಲ್ಲೋ ಗೊತ್ತಿಲ್ಲ ಸಹಸ್ರ ನಾಮ ಅಲ್ಲ ಸಾವಿರ ಶ್ಲೋಕ ರಸಗಣವಾದ ವ್ಯಾಖ್ಯಾನಗಳಿವೆ ಎಲ್ಲೋ ತೆಲುಗು ಲಿಪಿಯಲ್ಲಿದೆ ಕೊಳ ಹೊಡೆದಿದ್ದು ಯಾವುದೋ ಹಳೆಯ ಪುಸ್ತಕ ಒಬ್ಬರು ನಾನು ಕೊಟ್ಟರು ಶ್ಲೋಕ ಓದೋದು ಚೆನ್ನಾಗಿದೆ ಅರ್ಥ ಹೇಳೋದು ಚೆನ್ನಾಗಿದೆ ಹೇಳೋಕೆ ಭಯ ಪ್ರವಚನ ಮಾಡಿ ಅಂತ ಹೇಳ್ಕೊಳ್ತೀರಿ ನೀವು ಎಲ್ಲ ಹೇಳಬೇಕು ಅಂತ ಆಸೆ ಬಾಧಕ ಸಹಸ್ರ ಹೇಳಬೇಡವೆ ಲಕ್ಷ್ಮೀ ಸಹಸ್ರ ಹೇಳಬೇಡವೆ ಎಷ್ಟು ದೊಡ್ಡ ಭಂಡಾರವಿದೆಯಪ್ಪ ನಮ್ಮಲ್ಲಿ ಯಾಕೆ ಆ ಕಣ್ಣು ಹೋದದ್ದು ಬಂದದ್ದು ನೀವು ಪೂರ್ವಪಕ್ಷದಲ್ಲಿ ದೇವರಿಗೆ ಕರುಣೆ ಇಲ್ಲ ಅಂತ ಹೇಳಿದರೂ ಅನಾಹುತವಾಗ್ತದೆ ನಿಮಗ್ ಗೊತ್ತಿಲ್ಲ ಅನ್ನಬೇಕು ಭಗವತ್ ಸ್ವರೂಪ ನಿಮಗ್ ಗೊತ್ತಿಲ್ಲ ವಿ ಕೆ ಶ್ರೀನಿವಾಸನ್ ಅಂತ ಒಬ್ಬರಿದ್ರು ಧಾರವಾಡದಲ್ಲಿ ಎಲ್ ಐ ಸಿ ಆಫೀಸರ್ ವೃದ್ಧರು ರಿಟೈರ್ ಆದಮೇಲೆ ವೇದಾಧ್ಯಯನ ಮಾಡಿದರು ನಮ್ಮ ಮಾವಂದಿರಲ್ಲಿ ಹೆಣ್ಣು ಕೊಟ್ಟು ಮಾವಂದರು ಒಳ್ಳೆ ವೇದ ವಿದ್ವಾಂಸರು ಅವರಲ್ಲಿ ನಾನು ಅಧ್ಯಯನ ಮಾಡಿದೆ ಅವರು ಅಧ್ಯಯನ ಮಾಡಿದರು ಅಕಸ್ಮಾತ್ ಧಾರವಾಡದ ಕಡೆ ಬಂದರು ಮಗಳಲ್ಲಿ ಬ್ಯಾಂಕಲ್ಲಿದ್ದರು ನಾನು ರಹಸ್ಯತ್ರಯ ಸಾರ ಒಂದು ಎಂಟು ಜನಕ್ಕೆ ಕಾಲಕ್ಷೇಪ ಮೂರು ವರ್ಷ ಪಾಠ ಹೇಳಿದೆ ಮೂರು ವರ್ಷ ದಿವಸ ಅಲ್ಲಿ ಬಂದು ಕೂತ್ಕೊಳ್ಳುವಾಗ ಈ ಪ್ರಸಂಗ ಈ ದೇ ಲೋಕದಲ್ಲಿ ದುಃಖವಿದೆ ದೇವರು ದಯಾಮಯನಾಗಿದ್ದಾನೆ ಆದರೂ ದುಃಖ ಇದೆ ಯಾತಕ್ಕಿದೆ ಅನ್ಯಾಯವಿದೆ ಅನಿಷ್ಟವಿದೆ there is such a thing called evil ಕೆಡಕನ್ನುವುದು ಲೋಕದಲ್ಲಿದೆ ಪರಿಪೂರ್ಣ ಸುಂದರನು ಶಿವಸ್ವರೂಪನು ಮಂಗಳಕರನು ಆದ ಭಗವಂತನಿಗೆ ಈ ಲೋಕದಲ್ಲಿ ಈ ಅನ್ಯಾಯವನ್ನು ಸಹಿಸಿಕೊಂಡಿರುವುದು ಶಕ್ಯವೇ ಈ ಪ್ರಶ್ನೆ ವಿಷಯದಲ್ಲಿ ವೇದಾಂತ ದೇಶಗಳು ಅನುಗ್ರಹ ಮಾಡಿರತಕ್ಕ ಉತ್ತರ ನೆನ್ನೆ ಹೇಳಿದ್ದು ಅವರು ಬಂದು ಕೂತ್ಕೊಂಡ್ರಲ್ಲ ಅದು ಇನ್ನಷ್ಟು ಉತ್ಸಾಹದಿಂದ ನನಗೆ ತಿಳಿದಿದ್ದ ಗ್ರಂಥಗಳನ್ನೆಲ್ಲ ಹೇಳಿದೆ ತಲೆ ಆಡಿಸ್ಲಿಲ್ಲ ಮಾತಾಡಲಿಲ್ಲ ಎರಡು ದಿವಸ ಯಾಕೆ ತಲೆನೋವೆ ಅಂತ ಕೇಳಿದೆ ನಾನು ಅವ್ರು ಹೇಳಿದರು ನನಗಿದು ಸಮ್ಮತ ನೀವು ಹೇಳಿದ ನನಗೆ ಒಪ್ಪಿಗೆ ಇಲ್ಲ ಪ್ರಾಮಾಣಿಕರು ಇದೆಲ್ಲ ಕೇಳಿದ್ದೇನೆ ಶ್ರೀರಂಗದಲ್ಲಿಯೂ ಪಾಠ ಹೇಳಿದ್ದಾರೆ ಒಂದು ತಿಂಗಳು ಎರಡು ತಿಂಗಳು ರಾಷ್ಟ್ರ ಇದೆಲ್ಲ ಚರ್ವಿತ ಚರ್ವಣ ಹೇಳಿದ್ದೇ ಹೇಳ್ತಾರೆ ಅಲ್ಲಿ ಬರೆದಿದ್ದೇ ಇದೆ ಹೇಳ್ತೇ ಹೇಳ್ತೀರಿ ನನ್ನ ಮನಸ್ಸಿಗೂ ಹೋಗಲಿಲ್ಲವಲ್ಲ ಹಾಗಿದ್ರೆ ಮುಂದಿನ ಪಾಠ ಹೇಳುವುದಿಲ್ಲ ನೀವು ವಸ್ತುವನ್ನು ತನಕ ಮುಂದೆ ಹೋಗೋದಿಲ್ಲ ಅಂತ ಮುಂದೆ ನಾಲ್ಕೈದು ದಿವಸ ಇನ್ನಷ್ಟು ಗ್ರಂಥಗಳನ್ನೆಲ್ಲ ಇಟ್ಟು ಲೌಕಿಕ ಯುಕ್ತಿಗಳನ್ನು ಲೌಕಿಕ ಗ್ರಂಥಗಳನ್ನು ಇಟ್ಟು ಹೇಳಿದ ಮೇಲೆ ಸಾಷ್ಟಾಂಗ ಪ್ರಣಾಮ ಮಾಡಿದರು ನನಗಿಂತ ದೊಡ್ಡವರು ಈಗ ಅರ್ಥವಾಯಿತು ಅಂದರು ಯಾಕೆ ಹೇಳ್ತೇನೆ ಉದಾಹರಣೆ ಅಂದರೆ ನಿಮಗೆ ತಾಳ್ಮೆ ಬೇಕು ಲೋಕದಲ್ಲಿ ದುಃಖ ಇದೆ ಅಪಾ ಆ ದುಃಖವನ್ನು ಸೃಷ್ಟಿ ಮಾಡಿಕೊಳ್ಳೋದಕ್ಕೆ ಎಷ್ಟೊಂದು ಕಷ್ಟಪಟ್ಟಿದ್ದೀರಿ ನಿಮ್ಮ ನಿಮ್ಮ ದುಃಖ ಸೃಷ್ಟಿ ಮಾಡಿಕೊಂಡವ್ರು ನೀವೇ ಮೂಟೆ ಅದನ್ನ ವರ್ಷಗಟ್ಟಲೆ ಜನ್ಮಗಟ್ಟಲೆ ತಯಾರು ಮಾಡಿಬಿಟ್ಟು ಐದು ನಿಮಿಷದಲ್ಲಿ ಆ ದುಃಖ ಹೋಗಬೇಕು ಅಂತ ಕೇಳ್ತೀರಿ ನಿಮಗೆ ಬುದ್ಧಿ ಇದೆಯೇ ಹೇಗುತ್ತೆ ನಮಗೆ ಪ್ರಶ್ನೆ ಇದೆ ನೀವೇ ಕಟ್ಟಿಸಿದ ಕಟ್ಟಡ ಅದನ್ನು ಒಡೆದು ಹಿಡಿದು ತೆಗಿಬೇಕಾಗಿದ್ರೆ ಕಟ್ಟಿಸಿದ ಮನೆ ಖರ್ಚಿಗೆ ಎರಡರಷ್ಟು ಖರ್ಚನ್ನು ಕೊಟ್ಟು ಮುನ್ಸಿಪಾಲ್ಟಿಯೋ ಈ ಯಂತ್ರಗಳಿರುತ್ತಲ್ಲ ಕ್ರೇನ್ ಗೇನ್ ತಗೊಂಬಂದು ಬುಲ್ಡೋಸರ್ ಹಾಕಿ ತೆಗಿಬೇಕಾದ್ರೆ ಕಟ್ಟಿದ ಕಟ್ಟಡ ಒಡೆಯೋದಕ್ಕೆ ಎಷ್ಟು ಅವಾಂತರವಾಗುತ್ತೆ ಎಷ್ಟು ಖರ್ಚಾಗುತ್ತೆ ಎಷ್ಟು ಶ್ರಮ ಆಗುತ್ತೆ ಧೂಳು ಎಷ್ಟಾಗುತ್ತೆ ಜನ್ಮ ಜನ್ಮಾಂತರದ ಪಾಪದ ಮೂಟಗಳಿವೆ ಪುಣ್ಯಕ್ಕೆ ಅದು ಇದೆ ಅಂತ ಒಪ್ಕೊಳ್ತೀರಿ ಅದು ಹೋಗಬೇಕು ಅಂತೀರಿ ಹೋಗಬೇಕು ಅನ್ನೋ ಜ್ಞಾನ ಇದೆ ದುಃಖವೇ ಸುಖ ಅನ್ನೋ ಭ್ರಮೆ ಇಲ್ಲ ಆ ದುಃಖ ಹೋಗುವುದಕ್ಕೆ ಮಾರ್ಗವನ್ನು ನಾವು ಹೇಳಿದರೆ ಮೊದಲು ಮಾರ್ಗ ಅರ್ಥ ಆಗೋದಿಲ್ಲ ಅರ್ಥ ಆದರೆ ಅದರಲ್ಲಿ ನಡೆಯೋಕ್ಕಾಗೋದಿಲ್ಲ ಕಠಿಣತರವಾದ ಪರೀಕ್ಷೆಗಳನ್ನು ಮಾಡ್ತಾನೆ ಭಗವಂತ ಸಹನೆ ಎಂಬುದು ಬೇಕು ಆ ಸಹನೆ ಇಲ್ಲದೆಯೇ ನಾವು ವೇದಾಂತಕ್ಕೆ ಹೋಗುವರಾದರೆ ನಾವು ಹೇಳ್ತೇವೆ ನೀವು ಅನಧಿಕಾರಿಗಳು ವೇದಾಂತವನ್ನು ಕೇಳೋದಕ್ಕೆ ನಿಮ್ಮ ಯೋಗ್ಯತೆ ಇಲ್ಲ ನಿರ್ವೇದ ದುಃಖ ಅಯ್ಯೋ ನಾ ಪಾಪ ಮಾಡಿದ್ದೇನೆ ಕಿಮಹಂ ಪಾಪ ಮಕರವ ಮಿತಿ ಅಯ್ಯೋ ನಾ ಪುಣ್ಯವನ್ನು ಯಾತಕ್ಕೆ ಮಾಡಲಿಲ್ಲ ನಾನು ಯಾತಕ್ಕೆ ಪಾಪವನ್ನು ಮಾಡಿದೆ ಈ ದುಃಖ ಉಂಟಾದರೆ ಮುಂದೆ ವೇದಾಂತ ಶ್ರವಣಕ್ಕೆ ಅರ್ಹತೆ ಬರುತ್ತೆ ಅಧಿಕಾರಿತ್ವ ಪ್ರಾಪ್ತವಾಗುತ್ತೆ ಆ ಅಧಿಕಾರಿತ್ವ ಅವರು ಅವರು ರಹಸ್ಯ ಸಾರ ಪಾಠ ಕೇಳಿದವರು ಕನಕಮ್ಮನವರು ಕೂತಿದ್ದಾರೆ ನೋಡಿ ಮೂರು ವರ್ಷ ಪಾಠ ಕೇಳಿದ್ದಾರೆ ಧಾರವಾಡದಲ್ಲಿ ಅವ್ರ ಯಜಮಾನರು ಬರ್ತಿದ್ರು ಅವರದ್ದು ಬಂಗಾರದ ಸರ ಮಾಂಗಲ್ಯವನ್ನು ಕಳ್ಳರು ಕಿತ್ಕೊಂಡು ಹೋಗ್ಬಿಟ್ರು ಮನೆಗೆ ಹೋಗುವಾಗ ದಾರಿಯಲ್ಲಿ ಅವರು ಅದಕ್ಕೆ ದುಃಖ ಪಡಲಿಲ್ಲ ನಮ್ಮ ಯಜಮಾನರು ಚೆನ್ನಾಗಿದ್ರು ಸಾಕು ಪಾಠ ಕೇಳ್ತೀನಿ ತಪ್ಪಿಸದೆ ಬಂದರು ಮಾರನೇ ದಿವಸದಿಂದ ಅವರು ವೈರಾಗ್ಯ ಯಾರಿಗೆ ಹೇಳ್ತೇವೆ ವೇದಾಂತ ಶ್ರವಣಕ್ಕೆ ಬೇಕಾದ ಮುಖ್ಯವಾದ ಪ್ರಧಾನ ಗುಣ ವೈರಾಗ್ಯ ಜ್ಞಾನ ಎಷ್ಟೇ ಕಡಿಮೆ ಇರಲಿ ಹೆಚ್ಚಿರಲಿ ದೊಡ್ಡದಲ್ಲಮ್ಮ ವೈರಾಗ್ಯ ಯಾವ ದಾರಿಯಲ್ಲಿ ಸುಖ ಬರೋದಿಲ್ವೋ ಅದನ್ನು ಬಿಡಬೇಕು ಬರುತ್ತೆ ಅನ್ನೋ ಭ್ರಮೆ ಇಟ್ಕೋಬಾರದು ಆದ್ದರಿಂದ ಮನುಷ್ಯನಿಗೆ ದುಃಖವೆಂಬುದಿದೆ ಜೀವನದಲ್ಲಿ ಇದನ್ನು ಇಲ್ಲ ಅನ್ನೋದಿಲ್ಲ ದುಃಖ ಹೋಗುವುದಕ್ಕೆ ದಾರಿ ಏನು ಕೆಲವರು ಅಫೀಮ್ ತಿನ್ಬೋದು ಗಾಂಜಾ ತಿನ್ಬಹುದು ಲೋಕ ಎಲ್ಲ ಸುತ್ತಾಡ್ಕೊಂಬರ್ಬೋದು ಡೈವರ್ಷನ್ಸ್ ಮಾಡ್ಬೋದು ಎಲ್ಲ ಡೈವರ್ಷನ್ಸ್ ಮಾಡಿದರೆ ದುಃಖ ಕರಗೋದಿಲ್ಲ ಕೂತಿರುತ್ತೆ ಅದು ಬಾಗ್ಲಲ್ಲೇ ಬಾಯಿಲಿ ಮಾಡ್ತೇನೆ ಅಂತ ದುಃಖ ಕರಗಬೇಕು ಕರಗಬೇಕಾದ್ರೆ ಒಂದೇ ಒಂದು ದಾರಿ ಭಗವಂತನ ಕರುಣೆ ನಿಮ್ಮ ಮೇಲೆ ಇಳಿದು ಬರಬೇಕು ಆ ಕರುಣೆ ಎನ್ನುವುದನ್ನು ಹೊಸದಾಗಿ ನಾವು ತಯಾರು ಮಾಡಬೇಕಾಗಿಲ್ಲ ಅದು ಸಿದ್ಧ ವಸ್ತು ಭಗವಂತನೆಂಬುವುದು ಸಿದ್ಧೋಪಾಯ ಸಿದ್ಧವಾಗಿದೆ ದಾರಿ ಆ ದಾರಿಯಲ್ಲಿ ಹೋಗೋದಕ್ಕೆ ಇಷ್ಟ ಇಲ್ಲ ಒಬ್ರಿಗೆ ಹೇಳ್ತೇವೆ ರಾಮಾಯಣ ಓದಿ ನಿತ್ಯ ಓದಿ ಸಂಸ್ಕೃತನೂ ಬರುತ್ತೆ ಮನಸ್ಸು ನೆಮ್ಮದಿಯಾಗುತ್ತೆ ಅವ್ರು ಹೇಳಿ ಅಯ್ಯೋ ಇಷ್ಟು ದೊಡ್ಡ ಗ್ರಂಥ ಸ್ವಾಮಿ ನಮ್ಮ ಕೈಲಾಗೋದಿಲ್ಲ ಒಬ್ಬ ಹೇಳ್ದ ಇಷ್ಟು ದೊಡ್ಡ ಗ್ರಂಥ ಇದನ್ನು ಓದೋಕ್ಕಾಗಲ್ಲ ನೀನು ಸಂಸ್ಕೃತ ಓದಿದ್ದೀ ಕಣಪ್ಪ ನನ್ನ ಶಿಷ್ಯ ನೀನು ಸ್ವಲ್ಪ ಸ್ವಲ್ಪ ತಿಳ್ಕೊಂಡಿದ್ದೀಯೇ ನಾನು ಓದೋಕ್ಕಾಗಲ್ಲ ನಾ ಕನ್ನಡದಲ್ಲಿ ಬೇಕಾದ್ರೆ ಓದ್ತೇನೆ ನನ್ನ ತೃಪ್ತಿಗೋಸ್ಕರ ಅಳಸಿನರಾಚಾರ ರಾಮಾಯಣ ಓದ್ತೇನೆ ಅವನ ಹೆಂಡತಿ ಹೇಳಿದ್ಲು ಮಾಮ ನಾನು ಸಂಸ್ಕೃತದಲ್ಲಿ ಓದ್ತೇನೆ ಸುಲಭವಾಗಿ ದಡ ದಡ ದಡ ಓದ್ಕೊಂಡು ಹೋಗ್ಬಿಟ್ಟು ದಿವಸ ಒಂದೊಂದೆರಡೆರಡು ಸರ್ಗ ಯಜಮಾನನ ನಾಚಿಕೆ ಆಯಿತು ನಾನು ಓದ್ತೇನೆ ಎಂದ ಹೆಂಡತಿ ಸಂತತಿ ಸಾ ಸಿರವಾಗಲಿ ನೋಡಿ ಇರಬೇಕು ಒಂದೊಂದು ಮನೆಯಲ್ಲಿ ಎಷ್ಟೋ ಕಡೆಯಲ್ಲಿ ಮೂಗುದಾರ ಹಾಕಿ ಯಜಮಾನನ ದಾರಿ ತರುವಂತಹ ಸದ್ಗುಣಿ ಆಗಿರ್ತಕ್ಕಂಥ ಒಬ್ಬ ಸ್ತ್ರೀ ಗೃಹಿಣಿ ಇದ್ರೆ ಯಾವುದೂ ಕಷ್ಟ ಅಲ್ಲ ಇಪ್ಪತ್ನಾಲ್ಕು ಸಾವಿರ ಶ್ಲೋಕ ಇಲ್ಲಿ ಕೂತ್ಕೊಂಡು ಹೇಳಿದ್ರೆ ಒಂದೇ ಸಲಕ್ಕೆ ಹೇಳು ಅಂತ ಯಾರು ಹೇಳುವಷ್ಟು ಹುಚ್ಚಿನ ನಾನು ಒಂದು ನಿಮಿಷಕ್ಕೆ ಇಪ್ಪತ್ನಾಲ್ಕು ಸಾವಿರ ಶ್ಲೋಕ ಹೇಳೋಕ್ಕಾಗುತ್ತಾ ಇಲ್ಲಿಂದ ಡೆಲ್ಲಿ ತನಕ ನಡ್ಕೊಂಡು ಹೋದ್ರು ಆಂಡಮೂಲ ಸ್ವಾಮಿಗಳು ಒಂದೇ ದಿವಸಕ್ಕೆ ಓಡಿಬಿಟ್ರ ದಿವಸ ಎರಡು ಮೈಲಿ ಮೂರು ಮೈಲಿ ನಾಲ್ಕು ಮೈಲಿ ಎಲ್ಲಿ ಕೆರೆ ಕೊಳ ಕಾಣಿಸುತ್ತೆ ಅಲ್ಲೇ ಡೇರೆ ಬಡಿಯುವುದು ಅಲ್ಲೇ ವಿಶ್ರಾಂತಿ ಕೊಳದಲ್ಲಿ ಸ್ನಾನ ಮಾಡುವುದು ಅಪ ಇಡೀ ಭಾರತ ದೇಶವನ್ನು ಪಾದಚಾರಿಗಳಾಗಿ ಸುತ್ತಕೊಂಡು ಬಂದರು ಅದಕ್ಕೆ ಹೇಳ್ತೇವೆ ಯಾವುದೂ ಅಸಾಧ್ಯವಲ್ಲ ಭಗವಂತನ ಕೃಪೆಯ ಸಂಪಾದನೆ ಮಾಡುವುದಕ್ಕೆ ನಿಮಗೆ ಅಸಾಧ್ಯವೆಂಬ ದಾರಿಯನ್ನು ನಾನು ಹೇಳ್ತಾ ಇಲ್ಲ ಇದು ಪೂರ್ವೈ ಅನುಷ್ಠಿತೋ ಮಾರ್ಗ ದೊಡ್ಡವರೆಲ್ಲ ತೋರಿಸಿಕೊಟ್ಟಿದ್ದು ವಾಲ್ಮೀಕಿಗಿಂತ ನಾವು ನೀವು ದೊಡ್ಡವರಲ್ಲ ತಲೆ ಒಡೆದು ಬದುಕ್ತಾ ಇದ್ದಂತಹ ಒಬ್ಬ ಬ್ರಾಹ್ಮಣ ಶಿಶು ತಾನು ಬ್ರಾಹ್ಮಣ ಅಂತ ಗೊತ್ತಿಲ್ಲದೆ ಆತ್ಮವಿಸ್ಮೃತಿಯಿಂದ ತಪ್ಪು ಸರಿ ತಿಳುವಳಿಕೆ ಇಲ್ಲದೆ ಯಾರು ಹೇಳಿಕೊಟ್ರು ಅವರು ಕುಲಾಕ್ರಮದಲ್ಲಿ ಅದೇ ಆಚಾರ ಮಾಡ್ತಿದ್ರು ಎಷ್ಟು ವರ್ಷ ಹೀಗಾಗಿ ಹೋಯಿತು ನಾರದರ ಉಪದೇಶದಿಂದ ರಾಮ ಮಂತ್ರ ರಾಮ ಅಂತ ಹೇಳೋದಕ್ಕೆ ಶಕ್ತಿ ಇಲ್ಲದೆ ಮೊದಲನೇ ಅಕ್ಷರ ರಾ ರೇಫ ಉಚ್ಚಾರ ಮಾಡುವುದಕ್ಕೆ ತುಂಬ ಕಷ್ಟ ಮಕ್ಕಳಿಗೆ ಬರೋದಿಲ್ಲ ವಾ ಅಂತ ಹೇಳ್ತಾರೆ ಬಂಗಾಲಿಗಳಲ್ಲಿ ಬಾ ಅನ್ನೋದಿಲ್ಲ ವಾ ಅಂತಾರೆ ವಾ ಅಂದ್ರೆ ಬಾ ಅಂತಾರೆ ಬಾ ಅಂದ್ರೆ ವಾ ಅಂತಾರೆ ರಾ ಶಬ್ದ ಬರೋದಿಲ್ಲ ಅವರಲ್ಲಿ ಮೀನ್ ತಿನ್ನೋರು ಆಹಾರ ಶುದ್ಧಿ ಇಲ್ಲದೆ ಇದ್ರೆ ಶಬ್ದೋಚ್ಚಾರ ಬರೋದಿಲ್ಲ ಅವರು ಮರ ಮರ ಮರ ಅಂತ ಹೇಳಿ ಅದು ರಾಮ ರಾಮ ಆಗಿ ವಾಲ್ಮೀಕಿ ಅಂತವರು ಲೋಕೋತ್ತರ ಮಹರ್ಷಿಯಾಗಿ ದಿವ್ಯಜ್ಞಾನ ಸಂಪನ್ನರಾಗಿ ರಾಮಾಯಣವನ್ನು ಅನುಗ್ರಹ ಮಾಡಿದರೂ ಆ ಪರಿವರ್ತನೆ ಅವರಲ್ಲಿ ಬರಬಹುದಾದರೆ ಅವರಷ್ಟು ಘೋರ ಅಪರಾಧಗಳನ್ನು ನಾವು ಮಾಡಿಲ್ಲದೆ ಇರಬಹುದು ನಮಗೆ ಯಾತಕ್ಕೆ ಸಾಧ್ಯ ಆಗೋದಿಲ್ಲ ಸಂಕಲ್ಪ ಬೇಕು ಮನಸ್ಸಿನ ನಿಶ್ಚಯ ಬೇಕು ಯಾವ ನಿಶ್ಚಯ ದುಃಖ ಕಳೀಬೇಕು ಅನ್ನೋ ನಿಶ್ಚಯ are you serious about it ಸ್ವಾಮಿ ನಂಗೆ ದುಃಖ ಇದೆ ಹೋಗಬೇಕು are you serious about it ಹಾಗೇನಿಲ್ಲ ಬಿಡ್ರಿ ಹಾಗೇನಿಲ್ಲ ಬಿಡ್ರಿ ಅಂತ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಷ್ಟೇ ಹೇಳಿ ದುಃಖ ಹೋಗಬೇಕು ಅನ್ನೋದರಲ್ಲಿಯೂ if you are not serious ಯಾಕೆ ಬರ್ತೀರಿ ಪ್ರವಚನಕ್ಕೆ ಪುಸ್ತಕ ಯಾತಕ್ಕೆ ಹೋಗ್ತೀರಿ ದೇವಸ್ಥಾನಕ್ಕೆ ಯಾತಕ್ಕೆ ಹೋಗ್ತೀರಿ ಎಲ್ಲ ಶೋ ಆಗ್ಬಿಡುತ್ತೆ ಅವಾಗ ಯಾವ ಮನುಷ್ಯನಿಗೆ ಜೀವನ ಸ್ವರೂಪ ಗಂಭೀರವಾಗಿ ಅಂಟುವುದಿಲ್ಲವೋ he who does not take life seriously will not achieve anything serious achievement ಆಗೋದಿಲ್ಲ ಜೀವನದಲ್ಲಿ ಆದ್ದರಿಂದ ಭಗವಂತ ಇದ್ದಾನೆ ಕರುಣೆ ಎನ್ನುವುದಿದೆ ಇದೇ ಜೀವನದಲ್ಲಿರೋ ಪರಮಾಶ್ಚರ್ಯವಾದ ವಿಷಯ ಅದು ಸಿದ್ಧವಾಗಿದೆ ನಮ್ಮ ಮೇಲೆ ಇಳಿದು ಬರುತ್ತೆ ಒಂದು ಸಣ್ಣ ಕಂಡೀಷನ್ ಎರಡು ಕೈ ಮುಗಿದು ಬಿಡು ತಪ್ಪಾಯಿತು ಅಂತ ಹೇಳು ಲಜ್ಜೆ ಪಟ್ಕೋಬೇಡ ವ್ಯಾಪ್ತ್ಯಾದ್ಯ ವ್ಯಾಕುಲಾಭಿ ಶ್ರುತಿ ವಿರಧಿಗತೋ ವಿಶ್ವನೇತ ಸ ವಿಶ್ವಂ ಕ್ರೀಡಾ ಕಾರುಣ್ಯತಂತ್ರ ಸೃಜತಿ ಸಮತಯ ಜೀವಕರ್ಮಾನುರೂಪಂ ರೋಷೋ ವಿಪ್ರೀತಯೇ ಸ್ಯಾತ್ ಸುನಿರಸ ವಿಷಯ ತಸ್ಯ ನಿಸ್ಸೀಮ ಶಕ್ತೇ ಸ್ವೇಚ್ಛಾಂ ಸರ್ವಸಿದ್ಧಿಂ ವದತಿ ಭಗವತೋ ಅವಾಪ್ತಕಾಮತ್ವವಾದ ತತ್ವಮುಕ್ತ ಕಲಾಪ ಅಂತ ಒಂದು ಗ್ರಂಥ ಐದೆಳೆ ಸರವನ್ನಾಗಿ ಬಂಗಾರ ಸರವನ್ನಾಗಿ ಮಾಡಿ ವೇದಾಂತೇಶಕರು ಭಗವಂತನ ಕೊರಳಿಗೆ ಹಾಕಿದರು ಐದು ಸರದಲ್ಲಿ ಗ್ರಂಥವನ್ನು ಬರೆದರು ಪ್ರಥಮ ಸರ ಜಡಸರ ಬುದ್ಧಿಸರ ಸರ ನಾಯಕ ಸರ ಈಗ ಈಶ್ವರ ಸರ ಅದರಲ್ಲಿ ಒಂದು ಶ್ಲೋಕದಲ್ಲಿ ನೆನ್ನೆ ಹೇಳಿದ ವಿಷಯವನ್ನು ಇನ್ನೊಂದು ರೀತಿಯಲ್ಲಿ ಹೇಳಿದ್ದಾರೆ ವಿಶ್ವನೇತ ಜಗತ್ತನ್ನ ನಡೆಸೋವನು ಶ್ರೀಮನ್ನಾರಾಯಣ ನಾರಾಯಣ ಶಬ್ದಕ್ಕೆ ಜಗತ್ತನ್ನು ನಡೆಸೋನು ಅಂತ ಅರ್ಥ ನೇತ ನಯತೀತಿ ನೇತ ಕಣ್ಣಿಗೆ ನಯನ ಅಂತ ಹೇಳ್ತೇವೆ ನಯಂತಿ ಕರ್ಕೊಂಡು ಹೋಗ್ತೇವೆ ಕಣ್ಣಿದ್ರೆ ಹೋಗ್ತೇವೆ ಇದ್ರೆ ಯಾರ ಬೇರೆಯವರು ಕರ್ಕೊಂಡು ಹೋಗ್ಬೇಕು ನೇತ್ರ ನಯನ ವಿಶ್ವನೇತ ವಿಶ್ವೇಶಾಂ ನರಾಣಾಂ ನೇತೃತ್ವಾತ್ ವೈಶ್ವಾನರ ಭಗವಂತನ ವೈಶ್ವಾನರ ಅಂತ ಒಂದು ಹೆಸರು ಲೋಕವನ್ನು ನಡೆಸುವನು ಅಗ್ರಣೀ ಗ್ರಾಮಣಿ ಶ್ರೀಮಾನ್ ನ್ಯಾಯೋ ನೇತಾ ಸಮೀರಣ ಇದು ಮತ್ಸ್ಯಾವತಾರದಲ್ಲಿ ಅಗ್ರಣೀ ಅಗ್ನಿ ಅಗ್ರಿಹಿ ಅತ್ರಿಹಿ ಈ ಶಬ್ದಗಳೆಲ್ಲ ಭಗವಂತ ಲೋಕ ನಡೆಸುವನು ಆಮೇಲೆ ಏನಾದ್ರು ಕೊರತೆ ಇದೆಯೋ ವ್ಯಾಪ್ತಿಯಾದಿ ಅವ್ಯಾಕುಲಾಭಿ ಶ್ರುತಿಭಿ ಅಧಿಗತ ವ್ಯಾಪ್ತಿ ಅವ್ಯಾಪ್ತಿ ಅತಿವ್ಯಾಪ್ತಿ ಈ ದೋಷಗಳು ಭಗವಂತನಿಗಿಲ್ಲ ಸರ್ವವ್ಯಾಪಕ ಅವನು ನಮಗೆಲ್ಲ ಈ ದೋಷಗಳಿದೆ ವ್ಯಾಪ್ತಿ ದೋಷ ಇದೆ ಅವ್ಯಾಪ್ತಿ ಇದೆ ಇಲ್ಲಿದ್ರೆ ಅಲ್ಲಿಲ್ಲ ಅಲ್ಲಿದ್ರೆ ಇಲ್ಲಿಲ್ಲ ಕೃಷ್ಣ ದೇವಸ್ಥಾನದಲ್ಲಿ ಇದ್ದಾರಲ್ಲ ಹೋಗ್ರಿ ಅಂದ್ರೆ ನೋಡಿದ ಸ್ವಾಮಿ ಸಿಕ್ಕಲಿಲ್ಲ ಇಲ್ಲಿ ಬಿಟ್ಟು ಉಳಿದ ಕಡೆ ಎಲ್ಲ ಹುಡುಕಿರಲ್ಲಿ ಸಿಗ್ತಾರೆ ಕೃಷ್ಣ ದೇವಸ್ಥಾನ ಎಷ್ಟು ದೊಡ್ಡದಿದೆ ಇದರಲ್ಲ ಒಂದು ಮೂಲೆಯಲ್ಲಿ ಕೂತಿದ್ದೇವೆ ಇಲ್ಲಿದ್ರೆ ಕೆಳಗಿಲ್ಲ ಇವತ್ತಿದ್ರು ನಾಳೆ ಇಲ್ಲ ನಿನ್ನೆ ಇದ್ರೆ ಇವತ್ತಿಲ್ಲ ಇವತ್ತಿದ್ದಂತೆ ನಾಳೆ ಇಲ್ಲ ಅವಸ್ಥಾಭೇದ ದೇಶಭೇದ ಕಾಲಭೇದ ಈ ಯಾವುದು ಇಲ್ಲದೆ ಇದ್ದವನು ವ್ಯಾಪ್ತಿಯಾದಿ ಅವ್ಯಾಕುಲಾಭಿ ಯಾರು ಹೇಳಿದ್ರು ಶ್ರುತಿಭಿರಧಿಗತೋ ಶ್ರುತಿ ಹೇಳುತ್ತೆ ಅವನಿಗೆ ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಯೋ ವೇದ ನಿಹಿತಂ ಗುಹಾಯಾಂ ಪರಮೇ ವ್ಯೋಮನ್